ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಥ ಶಿವಮಹಾಪುರಾಣ ಪುರಾಣಗಳಲ್ಲಿ ಪ್ರತಿಪಾದಿತವಾದ ವಿಷಯಗಳನ್ನು ಕಥಾಭಾಗ ಕರ್ಮ ಅಥವಾ ಉಪಾಸನಾ ಭಾಗ ತತ್ವ ನಿರೂಪಣಾ ಭಾಗ ಎಂದು ಮೂರು ವಿಧವಾಗಿ ವಿಭಾಗಿಸಬಹುದು ಒಂದು ಕಥಾಭಾಗ ಇನ್ನೊಂದು ಕರ್ಮ ಅಥವಾ ಉಪಾಸನೆ ಇನ್ನೊಂದು ತತ್ವ ನಿರೂಪಣೆ ಈ ಶಿವಪುರಾಣದಲ್ಲಿಯೂ ಈ ಮೂರೂ ಭಾಗಗಳು ನಿರೂಪಿಸಲ್ಪಟ್ಟಿರುವವು ವ್ಯಾಸ ಮಹರ್ಷಿ ಪ್ರಣೀತವಾದ ಈ ಮಹಾಗ್ರಂಥವು ಏಳು ಸಂಹಿತೆಗಳಾಗಿ ವಿಭಾಗಿಸಲ್ಪಟ್ಟು ಇಪ್ಪತ್ನಾಲ್ಕು ಸಹಸ್ರ ಗ್ರಂಥ ಪರಿಮಾಣವುಳ್ಳದ್ದಾಗಿರುವುದು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳುಳ್ಳದ್ದು ಮೊದಲನೇದಾದ ವಿದ್ಯೇಶ್ವರ ಸಂಹಿತೆಯಲ್ಲಿ ಶಿವಾರಾಧನಾ ಕ್ರಮವು ಎರಡನೆಯ ರುದ್ರ ಸಂಹಿತೆಯಲ್ಲಿ ಶಿವಕಥಾ ನಿರೂಪಣವು ಮೂರನೆಯ ಶತರುದ್ರ ಸಂಹಿತೆಯಲ್ಲಿ ಲೋಕೋಪಕಾರಕ್ಕಾಗಿ ಪರಮೇಶ್ವರನು ಕೈಗೊಂಡ ನೂರು ಅವತಾರಗಳ ವರ್ಣನೆಯು ನಾಲ್ಕನೆಯ ಕೋಟಿ ರುದ್ರ ಸಂಹಿತೆಯಲ್ಲಿ ಪ್ರಪಂಚದಲ್ಲಿರುವ ಶೈವ ಸಂಬಂಧವಾದ ತೀರ್ಥಕ್ಷೇತ್ರಗಳ ಮಹಾತ್ಮ್ಯ ವರ್ಣನವು ಐದನೆಯ ಉಮಾ ಸಂಹಿತೆಯಲ್ಲಿ ಪುಣ್ಯಪಾಪಗಳ ಫಲರೂಪವಾದ ಸ್ವರ್ಗ ನರಕಾದಿಗಳ ವಿವರಣೆಯು ಆರನೆಯ ಮತ್ತು ಏಳನೆಯ ಕೈಲಾಸ ಮತ್ತು ವಾಯವೀಯ ಸಂಹಿತೆಗಳಲ್ಲಿ ಪ್ರಣವ ಸ್ವರೂಪ ತತ್ವಮಸ್ಯಾದಿ ಮಹಾವಾಕ್ಯಗಳ ನಿರೂಪಣೆ ತತ್ ತ್ವಂ ಅಸಿ ಮುಂತಾದ ಉಪನಿಷತ್ ಮಹಾವಾಕ್ಯಗಳ ನಿರೂಪಣೆ ಮೊದಲಾದ ಅನೇಕ ಉಪನಿಷತ್ ವಾಕ್ಯಗಳು ವಿವರಿಸಲ್ಪಟ್ಟಿವೆ ಸತ್ಕರ್ಮಾನುಷ್ಠಾನವನ್ನು ವೇದಾಂತ ವಿಚಾರವನ್ನು ತಿಳಿದುಕೊಳ್ಳಲು ಅಪೇಕ್ಷೆಯುಳ್ಳವರಿಗೆ ಇದಕ್ಕಿಂತ ಉತ್ತಮವಾದ ಗ್ರಂಥ ಬೇರೊಂದಿಲ್ಲ ಶಂಕರ ಭಗವತ್ಪಾದರು ತಮ್ಮ ಸೂತ್ರ ಭಾಷೆಯಲ್ಲಿ ಈ ಪುರಾಣದ ಅನೇಕ ಶ್ಲೋಕಗಳನ್ನು ಪ್ರಮಾಣವನ್ನಾಗಿ ಉದಾಹರಿಸಿರುತ್ತಾರೆ ಇನ್ನು ಅನೇಕ ಗ್ರಂಥಕರ್ತೃಗಳಿಗೆ ಈ ಪುರಾಣವು ಪ್ರಮಾಣವಾಗಿದೆ ಇದರಿಂದ ಈ ಪುರಾಣದಲ್ಲಿ ಪ್ರತಿಪಾದಿಸಲ್ಪಟ್ಟಿರುವ ವಿಷಯಗಳು ಎಷ್ಟು ಮಹತ್ವಪೂರಿತವಾದವುಗಳೆಂದು ವಿವರಿಸುವುದು ಅನಾವಶ್ಯಕವು ಪುರಾಣಗಳಲ್ಲಿ ವಿವರಿಸಿರುವ ಅನೇಕ ವಿಷಯಗಳು ವೇದಗಳಲ್ಲಿ ಸಂಗ್ರಹ ರೂಪವಾಗಿ ನಿರೂಪಿಸಲ್ಪಟ್ಟಿರುವವು ಉದಾಹರಣೆಗಾಗಿ ತ್ರಿಪುರ ದಹನ ವಿಷಯವು ಕೃಷ್ಣ ಯಜುರ್ವೇದದ ಆರನೇ ಕಾಂಡದ ಎರಡನೇ ಅಧ್ಯಾಯದಲ್ಲಿ ಪ್ರತಿಪಾದಿತವಾಗಿರುವುದು ಇಂತಹ ಸಂದರ್ಭಗಳಲ್ಲಿ ಆಯಾ ಭಾಗಗಳಿರುವ ವೇದ ವಚನಗಳನ್ನು ಅಲ್ಲಲ್ಲಿ ಸೂಚಿಸಲಾಗಿದೆ ಅವುಗಳನ್ನು ವೇದಗಳಲ್ಲಿ ಕೂಡ ನೋಡಿ ತಿಳಿದುಕೊಳ್ಳಬಹುದು ಈ ಮಹಾಪುರಾಣವು ಉತ್ತರ ದೇಶದಲ್ಲಿ ವಿಶೇಷವಾಗಿ ಪ್ರಚಾರದಲ್ಲಿ ಇದ್ದರೂ ದಕ್ಷಿಣ ದೇಶದಲ್ಲಿ ಅದರೂ ಕರ್ನಾಟಕ ದೇಶದಲ್ಲಿ ಯಾವ ದೇಶ ಭಾಷೆಯಲ್ಲಿಯೂ ಇದುವರೆಗೆ ಇದು ಹೆಚ್ಚು ಪ್ರಚಾರದಲ್ಲಿ ಬಾರದಿದ್ದರೂ ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ಇದೀಗ ಬರ್ತಾ ಇದೆ ಮೊದಲನೇದಾಗಿ ಶ್ರೀ ಶಿವಪುರಾಣ ಮಾಹಾತ್ಮ್ಯಂ ಮೊದಲನೆಯ ಅಧ್ಯಾಯ ಕಲಿಯುಗದಲ್ಲಿ ಜನರು ಸದ್ಗತಿಯನ್ನು ಪಡೆಯಲು ಸಾಧಾರಣಗಳಾವು ಎಂದು ಶೌನಕನು ಸೂತಮುನಿಯನ್ನು ಪ್ರಶ್ನಿಸುವನು ಸೂತನು ಶಿವಪುರಾಣದ ಮಹಿಮೆಯನ್ನು ವಿವರಿಸುವನು ಶಿವಪುರಾಣವನ್ನು ಶ್ರವಣ ಮಾಡಿದರೆ ಲಭಿಸುವ ಫಲಾದಿಗಳು ಶಿವಪುರಾಣದಲ್ಲಿರುವ ಏಳು ಸಂಹಿತೆಗಳ ನಾಮಾದಿ ವಿವರಣೆ ಮೋಕ್ಷಾಭಿಲಾಷೆಗಳಲ್ಲಿ ಶಿವಪುರಾಣ ಶ್ರವಣವೇ ಉತ್ತಮವಾದ ಸಾಧನವು ಶ್ರೀ ಸ್ಕಾಂದ ಅಂತರ್ಗತ ಶಿವಪುರಾಣ ಮಾಹಾತ್ಮ್ಯಂ ಪ್ರಥಮೋಧ್ಯಾಯ ಪುರಾಣದಲ್ಲಿರುವಂತಹ ಶಿವಪುರಾಣದ ಮಹಾತ್ಮೆ ಅದರಲ್ಲಿ ಪ್ರಥಮ ಅಧ್ಯಾಯ ಒಂದನೇ ಅಧ್ಯಾಯ ಶ್ರೀ ಶೌನಕವಾಚ ಹೇ ಹೇ ಸೂತ ಪ್ರಾಜ್ಞ ಸರ್ವಸಿದ್ಧಾಂತವಿತ್ ಪ್ರಭೋ ಆಖ್ಯಾ ಮೇ ಕಥಾಸಾರಂ ಪುರಾಣಾನಾಂ ವಿಶೇಷತಃ ಶೌನಕ ಮುನಿಯು ಸೂತ ಪೌರಾಣಿಕನನ್ನು ಪ್ರಶ್ನೆ ಮಾಡುತ್ತಾನೆ ಎಲೆ ಸೂತನೆ ನೀನು ಮಹಾಪ್ರಾಜ್ಞನು ಹೇ ಹೇ ಸೂತ ಮಹಾಪ್ರಾಜ್ಞ ಸರ್ವಸಿದ್ಧಾಂತವಿತ್ ಪ್ರಭೋ ಸಮಸ್ತ ತತ್ವಾರ್ಥಗಳನ್ನು ತಿಳಿದಿರುವವನು ಆದುದರಿಂದ ನನಗೆ ಈಗ ಪುರಾಣಗಳ ಸಾರವನ್ನು ಚೆನ್ನಾಗಿ ತಿಳಿಯುವಂತೆ ವಿವರಿಸು ಪುರಾಣಾನಾಂ ಕಥಾಸಾರಂ ವಿಶೇಷತಃ ಮೇ ಮಹ್ಯಂ ಆಖ್ಯಾಹಿ ಆಖ್ಯಾನ ಮಾಡು ಎಂಬುದಾಗಿ ಶೌನಕ ಮುನಿಯು ಸೂತ ಪುರಾಣಿಕರನ್ನು ಅಂದರೆ ರೋಮಹರ್ಷಣರ ಮಗ ಉಗ್ರ ಶ್ರವ ಸೌತಿ ಅಂತೇಳಿ ಹೇಳ್ತಾರೆ ರೋಮಹರ್ಷಣರು ಸೂತ ಪುರಾಣಿಕರು ಅವರ ಮಗ ಉಗ್ರಶ್ರವ ಸೌತಿ ಹೀಗೆ ಅದು ಅವರದ್ದು ಪುರಾಣ ಹೇಳುವಂತಹ ಒಂದು ಪರಂಪರೆ ಪುರಾಣಿಕರು ಅಂತ ಹೇಳ್ತಾರೆ ಸುಪುಣ್ಯಶ್ಚ ಸುಪುಣ್ಯಶ್ಚಾಥ ಸದ್ಭಕ್ತಿರ್ವಿವೇಕೋ ವರ್ಧತೆ ಕಥಂ ಸ್ವವಿಕಾರನಿರಾಸಶ್ಚ ಸಜ್ಜನೈ ಕ್ರಿಯತೆ ಕಥಂ ಒಳ್ಳೆಯ ಪುಣ್ಯವು ಸದ್ಭಕ್ತಿಯು ವಿವೇಕವು ಹೇಗೆ ಅಭಿವೃದ್ಧಿಯಾಗುವು ಮತ್ತು ಮನಸ್ಸಿನ ಕಲ್ಮಶವನ್ನು ನಾಶಪಡಿಸಲು ಸತ್ಪುರುಷರು ಯಾವ ರೀತಿ ಪ್ರಯತ್ನ ಪಡಬೇಕು ಜೀವಾಶ್ಚ ಅಸುರತಾಂ ಪ್ರಾಪ್ತಾ ಪ್ರಾಯೋ ಘೋರೇ ಕಲಾವಿಹ ತಸ್ಯ ಸಂಶೋಧನೆ ಕಿಂ ಹಿ ವಿದ್ಯತೆ ಪರಮಾಯನಂ ಈ ಘೋರವಾದ ಕಲಿಯುಗದಲ್ಲಿ ಸಾಮಾನ್ಯವಾಗಿ ಜನರೆಲ್ಲರೂ ದುಷ್ಟ ಸ್ವಭಾವವುಳ್ಳವರಾಗಿರುವರು ಅವರ ಈ ಸ್ವಭಾವವು ಹೋಗಿ ವಿವೇಕ ಜ್ಞಾನವು ಸದ್ಗತಿಯು ಉಂಟಾಗಲು ಮಾರ್ಗವೇನಾದರೂ ಇದೆಯೇ ಯದಸ್ತಿ ವಸ್ತು ಪರಮಂ ಶ್ರೇಯಸಾಂ ಶ್ರೇಯ ಉತ್ತಮಂ ಭಾವನಂ ಭಾವನಾನಾಂಚ ಸಾಧನಂ ತದ್ವದಾಧುನ ಪ್ರಪಂಚದಲ್ಲಿ ಮನುಷ್ಯರು ನಿರ್ಮಲ ಚಿತ್ತರಾಗಿ ಆತ್ಮಶುದ್ಧಿಯನ್ನು ಹೊಂದಿ ಶಿವತತ್ವಾರ್ಥವನ್ನು ತಿಳಿದು ಶಿವಪ್ರಾಪ್ತಿಯನ್ನು ಪಡೆಯುವ ಸಾಧನವೇನಾದರೂ ಇದೆಯೇ ಹಾಗಿದ್ದಲ್ಲಿ ಯೇನ ನಾಶು ಶುದ್ಧ್ಯತ್ಯಾತ್ಮಾ ವಿಶೇಷತಃ ಶಿವಪ್ರಾಪ್ತಿರ್ಭವೇತ್ತಾತ ಸದಾ ನಿರ್ಮಲಚೇತಸ ಅಂತಹ ಉತ್ತಮೋತ್ತಮವು ಶ್ರೇಯಸ್ಸುಗಳಿಗೆಲ್ಲ ಶ್ರೇಯಸ್ಸೆನಿಸಿರುವುದು ಪವಿತ್ರವಾದ ವಸ್ತುಗಳಲ್ಲಿಯೂ ಅತಿ ಪವಿತ್ರವಾದುದು ಆದ ಆ ಸಾಧನೆಯನ್ನು ನನಗೆ ಈಗ ದಯವಿಟ್ಟು ಹೇಳು ಎಂದು ಪ್ರಾರ್ಥಿಸಿದನು ಸೂತವಾಚ ಧನ್ಯಸ್ತು ಮುನಿಶಾರ್ದೂಲ ಶ್ರವಣ ಪ್ರೀತಿಲಾಲಸಃ ಅತೋ ವಿಚಾರ್ಯ ಸುಧಿಯ ವಚ್ಮಿ ಶಾಸ್ತ್ರಂ ಮಹೋತ್ತಮಂ ಸರ್ವಸಿದ್ಧಾಂತ ನಿಷ್ಪನ್ನಂ ಭಕ್ತ್ಯಾದಿಕವಿವರ್ಧನಂ ಶಿವತೋಷಕರಂ ದಿವ್ಯಂ ಶೃಣು ವತ್ಸರಸಾಯನಂ ಉತ್ತಮಂ ಶೈವಂ ಪುರಾಣಂ ಪರಮಂ ಶಿವೇನೋಕ್ತಂ ಪುರಾಮುನೇ ಸೂತನು ಹೇಳುತ್ತಾನೆ ಎಲೈ ಶೌನಕನೇ ಕೇಳು ಶಿವಪ್ರಾಪ್ತಿ ಸಾಧನೋಪಾಯವನ್ನು ಕೇಳಬೇಕೆಂಬ ಬುದ್ಧಿಯು ನಿನಗೆ ಹುಟ್ಟಿರುವುದರಿಂದ ನೀನೇ ಧನ್ಯನು ಈ ವಿಚಾರದಲ್ಲಿ ಶ್ರೇಷ್ಠವಾದ ಶಿವಪುರಾಣವೆಂಬ ಒಂದು ಮಹಾಪುರಾಣವನ್ನು ಸಾಕ್ಷಾತ್ ಪರಮೇಶ್ವರನೇ ಲೋಕಹಿತಕ್ಕಾಗಿ ಹೇಳಿರುವನು ಆ ಪುರಾಣವು ಸಮಸ್ತ ಸಿದ್ಧಾಂತಗಳ ಸಾರವನ್ನು ಒಳಗೊಂಡಿರುವುದು ಕೇಳುವವರಿಗೆ ಪರಮೇಶ್ವರನಲ್ಲಿ ಭಕ್ತಿಯನ್ನುಂಟು ಮಾಡುವುದು ಈ ಪುರಾಣ ಶ್ರವಣವು ಶಿವನಿಗೆ ಬಹು ಸಂತೋಷವನ್ನುಂಟು ಮಾಡುವುದು ಮನುಜರಿಗೆ ಕಾಲರೂಪವಾದ ಮೃತ್ಯುವೆಂಬ ಸರ್ಪದ ಭಯವನ್ನು ಪರಿಹಾರ ಮಾಡುವುದು ಕೇಳುವುದಕ್ಕೆ ಬಹು ಹಿತಕರವಾಗಿರುವುದು ಶಿವನಿಗೆ ಪ್ರೀತಿಕರವಾದ ಇಂತಹ ಉತ್ತಮ ಶಾಸ್ತ್ರವನ್ನು ನನ್ನ ಬುದ್ಧಿ ಇರುವ ಮಟ್ಟಿಗೆ ಚೆನ್ನಾಗಿ ವಿಮರ್ಶಿಸಿ ನನಗೆ ಹೇಳುವೆನು ಸಾವಧಾನ ಮನಸ್ಸಿನಿಂದ ಏಕಾಗ್ರ ಚಿತ್ತನಾಗಿ ಕೇಳು ಮುನೇರುಪದೇಶಾತ್ ಪರಾಧರಾತ್ ವ್ಯಾಸೇನೋಕ್ತಂತು ಸಂಕ್ಷೇಪಾತ್ ಕಲಿಜಾನಾಂ ಹಿತಾಯ ಸನತ್ ಸನತ್ಕುಮಾರ ಮುನಿಯು ಇದನ್ನು ವ್ಯಾಸನಿಗೆ ಉಪದೇಶ ಮಾಡಿದನು ವ್ಯಾಸನೂ ಸಹ ಕಲಿಯುಗದ ಜನರ ಹಿತಕ್ಕಾಗಿ ಆ ಪುರಾಣವನ್ನು ಸಂಕ್ಷೇಪವಾಗಿ ಹೇಳಿರುವನು ಹೀಗೆ ಪರಮೇಶ್ವರನು ಸನತ್ ಕುಮಾರನು ವ್ಯಾಸನಿಗೂ ಹೇಳಿರುವಂಥದ್ದು ಏತಸ್ಮಾದಪರಂ ಕಿಂಚಿತ್ ಪುರಾಣಾಚ್ಛೈವತೋ ಮುನಿ ನ ವಿದ್ಯತೆ ಮನಃಶುದ್ಧಿ ಕಲಿಜಾನಾಂ ವಿಶೇಷತಃ ಈ ಶಿವಪುರಾಣಕ್ಕಿಂತ ಉತ್ತಮವಾದ ಪುರಾಣವು ಮತ್ತೊಂದಿಲ್ಲ ಅದರಲ್ಲೂ ಕಲಿಯುಗದಲ್ಲಿ ಜನರಿಗೆ ಮನಃಶುದ್ಧಿಯನ್ನುಂಟು ಮಾಡಿ ಅವರಿಗೆ ಸದ್ಗತಿಯನ್ನುಂಟು ಮಾಡಲು ಈ ಶಿವಪುರಾಣ ಶ್ರವಣವೇ ಮುಖ್ಯ ಸಾಧನೆಯಾಗಿರುವುದು ಜನ್ಮಾಂತರೇ ಭವೇತ್ ಪುಣ್ಯಂ ಮಹತ್ತಸ್ಯ ಸುಧೀಮತಃ ತಸ್ಯ ಪ್ರೀತಿರ್ಭವೇತ್ ತತ್ರ ಮಹಾಭಾಗ್ಯವತೋ ಮುನೇ ಈ ಪುರಾಣ ಶ್ರವಣದಿಂದ ಶಿವಪ್ರೀತಿಯಾಗಿ ಕೇಳುವವನಿಗೆ ಈ ಜನ್ಮದಲ್ಲಿಯೂ ಮುಂದಿನ ಜನ್ಮಗಳಲ್ಲಿಯೂ ಮಹಾಪುಣ್ಯವು ಅತುಲ ಐಶ್ವರ್ಯವು ಲಭಿಸುವುದು ಏತಚ್ಚಿವ ಹಿ ಪರಮಂ ಶಾಸ್ತ್ರಮುತ್ತಮಂ ಶಿವರೂಪಂ ಕ್ಷಿತೌ ಜ್ಞೇಯಂ ಸೇವನೀಯಂಚ ಸರ್ವಥಾ ಉತ್ತಮ ಶಾಸ್ತ್ರವಾದ ಈ ಶಿವಪುರಾಣವು ಭೂಮಿಯಲ್ಲಿ ಸಾಕ್ಷಾತ್ ಶಿವಸ್ವರೂಪವೇ ಆಗಿರುವುದೆಂದು ತಿಳಿಯಬೇಕು ಆದ್ದರಿಂದ ಎಷ್ಟು ಕಷ್ಟಪಟ್ಟಾದರೂ ಈ ಪುರಾಣವನ್ನು ಶ್ರವಣ ಮಾಡಿ ಶಿವನನ್ನು ಅರ್ಚಿಸಲೇಬೇಕು ಪಠನಾತ್ ಶ್ರವಣಾದಸ್ಯ ಭಕ್ತಿಮಾನ್ ನರಸತ್ತಮಃ ಸದ್ಯ ಶಿವಪದ ಪ್ರಾಪ್ತಿಂ ಲಭತೆ ಸರ್ವಸಾಧನಾತ್ ತಸ್ಮಾತ್ ಸರ್ವಪ್ರಯತ್ನೇನ ಕಾಂಕ್ಷಿತಂ ಪಠನಂ ನೃಭಿ ತಥಾಸ್ಯ ಶ್ರವಣಂ ಪ್ರೇಮ್ಣ ಸರ್ವಕಾಮಫಲಪ್ರದಂ ಮನುಷ್ಯನಾದವನು ಭಕ್ತಿ ಪುರಸ್ಸರವಾಗಿ ಈ ಶಿವಪುರಾಣವನ್ನು ಪಠಿಸುವುದು ಶ್ರವಣ ಮಾಡುವುದು ಮೊದಲಾದ ಸಾಧನೋಪಾಯಗಳಿಂದ ಶಿವ ಸಾಹಿತ್ಯವನ್ನು ಬಹುಬೇಗನೆ ಪಡೆಯುವನು ಆದ್ದರಿಂದ ಮನುಷ್ಯರು ಪ್ರಯತ್ನಪೂರ್ವಕವಾಗಿ ಈ ಪುರಾಣದ ಪಠಣ ಶ್ರವಣಾದಿಗಳನ್ನು ಭಕ್ತಿಯಿಂದ ಮಾಡಿದರೆ ಸಮಸ್ತ ಅಭೀಷ್ಟವೂ ಸಿದ್ಧಿಸುವುದು ಪುರಾಣ ಶ್ರವಣ ಛಂಬೋರ್ ನಿಷ್ಪಾಪೋ ಜಾಯತೆ ನರಹ ಭುಕ್ತ ಭೋಗಾನ್ ಸುವಿಪುಲಾನ್ ಆತ್ಮಯಾತ್ ಈ ಪುರಾಣವನ್ನು ಭಕ್ತಿಯಿಂದ ಶ್ರವಣ ಮಾಡಿದ ಮನುಷ್ಯನ ಪಾಪಗಳೆಲ್ಲವೂ ನಾಶವಾಗುವಲ್ಲದೆ ಅವನು ಈ ಲೋಕದಲ್ಲಿ ನಾನಾ ವಿಧವಾದ ಅನೇಕ ಸುಖಗಳನ್ನು ಅನುಭವಿಸಿ ಕೊನೆಗೆ ಶಿವಲೋಕವನ್ನೇ ಹೊಂದುವನು ರಾಜಸೂಯೇನ ಯತ್ ಪುಣ್ಯಂ ಅಗ್ನಿಷ್ಟೋಮ ಶತೇನ ಚ ತತ್ಪುಣ್ಯಂ ಲಭತೆ ಶಂಭೋ ಕಥಾ ಶ್ರವಣ ಮಾತ್ರತಃ ರಾಜಸೂಯ ಯಾಗ ಮತ್ತು ನೂರು ಅಗ್ನಿಷ್ಟೋಮ ಯಜ್ಞಗಳನ್ನು ಮಾಡಿದರೆ ಯಾವ ಪುಣ್ಯವು ಲಭಿಸುವುದೋ ಅಂತಹ ಪುಣ್ಯವು ಶಂಭುವಿನ ಕಥಾಶ್ರವಣ ಮಾತ್ರದಿಂದಲೇ ಪ್ರಾಪ್ತವಾಗುವುದು ಯೇ ಶೃಣ್ವಂತೆ ಮುನಿ ಶೈವಂ ಪುರಾಣಂ ಶಾಸ್ತ್ರಮುತ್ತಮಂ ತೇ ಮನುಷ್ಯಾನಮಂತವ್ಯ ರುದ್ರ ಏವನ ಸಂಶಯ ಇನ್ನೇನು ಹೇಳ್ತಾನೆ ಅಂತ ಹೇಳಿದರೆ ಹೆಚ್ಚೇಕೆ ಈ ಉತ್ತಮ ಶಾಸ್ತ್ರವಾದ ಶೈವ ಪುರಾಣವನ್ನು ಶ್ರವಣ ಮಾಡುವ ಮನುಜರು ಸಾಕ್ಷಾತ್ ರುದ್ರ ಸ್ವರೂಪರೇ ಆಗಿರುವರೆಂದು ತಿಳಿಯಬೇಕು ಈ ವಿಚಾರದಲ್ಲಿ ಸಂಶಯವೇನಿಲ್ಲ ಶೃಣ್ವತಾಂ ತತ್ಪುರಾಣಂ ಹಿ ಕಥಾ ಕೀರ್ತಯತಾಂಚ ತತ್ ಪಾದಾಂಬುಜರಯಾಂಸ್ಯೇವ ತೀರ್ಥಾನಿ ಮುನಯೋ ವಿದುಹು ಈ ಪುರಾಣವನ್ನು ಶ್ರವಣ ಪಠಣ ಮಾಡುವವರ ಧೂಳಿಯು ಸರ್ವತೀರ್ಥ ಸ್ವರೂಪವೆಂದು ಮುನಿಗಳು ಹೇಳುವರು ಗಂತಂ ನಿಶ್ಚೇಯ ಸಂಸ್ಥಾನ ಯೇಭಿ ವಾಂಛಂತಿ ದೇಹಿನಃ ಶೈವಂ ಪುರಾಣಮಮಲಂ ಭಕ್ತ್ಯಾ ಶೃಣ್ವಂತು ತೇ ಸದಾ ಪರಮಪದವಾದ ಮೋಕ್ಷವನ್ನು ಬಯಸುವವರು ಈ ಪವಿತ್ರವಾದ ಶಿವಪುರಾಣವನ್ನು ಭಕ್ತಿಯಿಂದ ಯಾವಾಗಲೂ ಶ್ರವಣ ಮಾಡಬೇಕು ಮೋಕ್ಷ ಪ್ರಾಪ್ತಿಗೆ ಇದಕ್ಕಿಂತಲೂ ಉತ್ತಮವಾದ ಸಾಧನ ಬೇರೊಂದಿಲ್ಲ ಸದಾ ಶ್ರೋತು ಯದ್ಯಶಕ್ತೋ ಭವೇತ್ ಸ ಮುನಿಸತ್ತಮ ಯದಿ ಪ್ರತಿದಿನ ಶೃಣುಯಾದ್ವಾ ಮುಹೂರ್ತಕಂ ಯದಿ ಪ್ರತಿದಿನ ಸಹ ವೈ ಶೃಣುಯಾದ್ವಾ ಮುಹೂರ್ತಕಂ ಈ ಪುರಾಣವನ್ನು ಯಾವಾಗಲೂ ಶ್ರವಣ ಮಾಡಲು ವ್ಯವಧಾನವಿಲ್ಲದಿದ್ದರೆ ಅಂತಹ ಮನುಜನು ಶುಚಿರ್ಭೂತನಾಗಿ ಪ್ರತಿದಿನವೂ ಒಂದು ಮುಹೂರ್ತ ಕಾಲದವರೆಗಾದರೂ ಶ್ರವಣ ಮಾಡಬೇಕು ಅಂದರೆ ಸುಮಾರು ಒಂದು ನಲವತ್ತರಿಂದ ನಲವತ್ತೈದು ನಿಮಿಷ ನಿಯತಾತ್ಮ ಪ್ರತಿದಿನಂ ಅಶಕ್ತೋ ಮಾನವೋ ಭವೇತ್ ಪುಣ್ಯಮಾಸಾದಿಶು ಮುನೇ ಶುಣಯಾ ಶಿವಪುರಾಣಕಂ ಪ್ರತಿದಿನವೂ ಕೇಳುವುದಕ್ಕೆ ಸಾಧ್ಯವಿಲ್ಲದ ಪಕ್ಷದಲ್ಲಿ ಶುಭ ದಿನ ವಿಶೇಷ ಕಾಲಗಳು ಪುಣ್ಯಮಾಸಗಳು ಪ್ರದೋಷ ಕಾಲದಲ್ಲಿ ಪ್ರದೋಷ ದಿವಸ ಈ ಒಂದು ಸಮಯ ಸಂದರ್ಭ ವಿಶೇಷ ಸಮಯಗಳಲ್ಲಿ ಆದರೂ ಇವುಗಳನ್ನು ಶ್ರವಣ ಮಾಡಬೇಕು ಶಿವಪುರಾಣ ಮುಹೂರ್ತಂ ವಾ ತದರ್ಧಂ ವಾ ತದರ್ಧಂ ವಾ ಕ್ಷಣಂಚ ವಾ ಯೇ ಶೃಣ್ವಂತಿ ಪುರಾಣಂ ತನ್ನ ತೇಷಾಂ ದುರ್ಗತಿರ್ಭವೇತ್ ಈ ಪುರಾಣ ಒಂದು ಮುಹೂರ್ತ ಅಥವಾ ಅರ್ಧ ಮುಹೂರ್ತ ಇಲ್ಲದಿದ್ದರೆ ಅದರಲ್ಲಿ ಅರ್ಧ ಇದು ಅಲ್ಲದಿದ್ದರೆ ಒಂದು ಕ್ಷಣ ಕಾಲದ ಮಟ್ಟಿಗಾದರೂ ಶ್ರವಣ ಮಾಡಿದಲ್ಲಿ ಅವರಿಗೆ ದುರ್ಗತಿಯೊಂದಿಗೂ ಉಂಟಾಗಲಾರದು ಉಂಟಾಗುವುದಿಲ್ಲ ತತ್ಪುರಾಣಂಚ ಶೃಣ್ವಾನಃ ಪುರುಷೋ ಯೇ ಮುನೀಶ್ವರ ಸ ನಿಸ್ತರತಿ ಸಂಸಾರಂ ದಗ್ಧ್ವಾ ಕರ್ಮ ಮಹಾಟವೀಂ ಈ ಪುರಾಣವನ್ನು ಕೇಳುವ ಮನುಷ್ಯನು ಕರ್ಮಬಂಧುವೆಂಬ ಘೋರಾರಣ್ಯವನ್ನು ದಹಿಸಿ ಸಂಸಾರ ಸಾಗರವನ್ನು ದಾಟಿ ಮುಕ್ತಿಯನ್ನು ಐದುವನು ತತ್ಪುಣ್ಯಂ ಸರ್ವದಾನೇಶು ಸರ್ವಯಜ್ಞೇಶು ವಾ ಮುನೆ ಶಂಭೋ ಪುರಾಣ ಶ್ರವಣಾತ್ ತತ್ಫಲಂ ನಿಶ್ಚಲಂ ಭವೇತ್ ಸರ್ವದಾನಗಳನ್ನು ಸರ್ವಯಜ್ಞಗಳನ್ನೂ ಮಾಡಿದರೆ ಯಾವ ಪುಣ್ಯವು ಲಭಿಸುವುದೋ ಅಂತಹ ಪುಣ್ಯವು ಈ ಶಿವಪುರಾಣ ಶ್ರವಣ ಮಾತ್ರದಿಂದ ನಿಶ್ಚಯವಾಗಿಯೂ ಲಭಿಸುವುದು ವಿಶೇಷತಃ ಕಲೌ ಶೈವ ಪುರಾಣ ಶ್ರವಣ ಧೃತೆ ಪರೋಧರ್ಮೋ ನಪುಂಸಾಂ ಹಿ ಮುಕ್ತಿ ಸಾಧನ ಕ್ರಮುನೇ ಕಲಿಯುಗದಲ್ಲಂತೂ ವಿಶೇಷವಾಗಿ ಶಿವಪುರಾಣ ಶ್ರವಣವನ್ನು ಬಿಟ್ಟರೆ ಮುಕ್ತಿ ಸಾಧನವಾದ ಬೇರೊಂದು ಧರ್ಮವೇ ಇರುವುದಿಲ್ಲ ಪುರಾಣ ಶ್ರವಣಂ ಶಂಭೋರ್ನಾಮ ಸಂಕೀರ್ತನಂ ತಥಾ ಕಲ್ಪದ್ರುಮ ಫಲಂ ಸಮ್ಯಕ್ ಮನುಷ್ಯಾಣಾಂ ನ ಸಂಶಯ ಈ ಶಿವಪುರಾಣ ಶ್ರವಣವು ಶಿವನಾಮೋಚ್ಚಾರಣೆಯು ಮನುಷ್ಯರಿಗೆ ಕಲ್ಪವೃಕ್ಷದಂತೆ ಸಕ ಸಕಲಾಭೀಷ್ಟಗಳನ್ನು ಕೊಡುವವು ಸಂಶಯವಿಲ್ಲ ಓಂ ನಮಃ ಶಿವಾಯ ಎನ್ನುವಂತಹ ಪಂಚಾಕ್ಷರ ಮಂತ್ರ ಕೂಡ ಇದೇ ಫಲವನ್ನು ಕೊಡುವಂಥದ್ದು ಕಲೌ ಸಾಂ ಪುಂಸಾಂ ಧರ್ಮಾಚಾರೋಜ್ಜಿತಾತ್ಮನಾಂ ಹಿತಸ್ಯ ವಿದಧೇ ಶಂಭು ಪುರಾಣಾಖ್ಯಂ ಸುಧಾರಸಂ ಈ ಕಲಿಯುಗದಲ್ಲಿ ಮನುಷ್ಯರು ಮಂದಮತಿಗಳು ಧರ್ಮಾಚಾರ ರಹಿತರು ಇಂಥವರು ಸದ್ಗತಿಯನ್ನು ಹೊಂದಲೆಂದು ಸಾಕ್ಷಾತ್ ಪರಶಿವನೇ ಅಮೃತ ಸ್ವರೂಪವಾದ ಈ ಪುರಾಣವನ್ನು ರಚಿಸಿರುವನು ಏಕೋ ಜರಾಮರ ಸ್ಯಾದ್ವೈ ಪಿಬನ್ನೇವಾಮೃತಂ ಪುಮಾನ್ ಶಂಭೋ ಕಥಾಮೃತಂ ಕುರ್ಯಾತ್ ಕುಲಮೇವಾ ಜರಾಮರಂ ಅಮೃತವನ್ನು ಪಾನ ಮಾಡಿದ ಮನುಷ್ಯನು ತಾನೊಬ್ಬನು ಮಾತ್ರ ಜರಾಮರಣರಹಿತನಾಗುವನು ಆದರೆ ಶಂಭುವಿನ ಕಥಾಮೃತವೆಂಬ ಪುರಾಣವನ್ನು ಶ್ರವಣ ಮಾಡಿದ ಮನುಷ್ಯನು ತನ್ನ ಕುಲದವರನ್ನೆಲ್ಲ ಜರಾಮರಣ ರಹಿತರನ್ನಾಗಿ ಮಾಡಿ ಅವರಿಗೆ ಸದ್ಗತಿಯನ್ನು ಮೋಕ್ಷವನ್ನು ಉಂಟಾಗುವಂತೆ ಮಾಡುತ್ತಾನೆ ಅಂದರೆ ಅಮೃತ ರಸ ಅಮೃತ ಅಂತೇಳಿ ಯಾವುದು ಹೇಳ್ತೇವೆ ಅದನ್ನು ಕುಡಿದ್ರೆ ಆ ಕುಡಿದವನಿಗೆ ಮಾತ್ರ ಅಮೃತತ್ವ ಪ್ರಾಪ್ತಿಯಾಗ್ತದೆ ಆದರೆ ಈ ಶಿವಪುರಾಣವೆಂಬ ಅಮೃತವನ್ನು ಕುಡಿದವರಿಗೆ ಅವರ ಕುಲವೇ ಅಮೃತತ್ವವನ್ನು ಹೊಂದುತ್ತದೆ ಅವರ ವಂಶವೇ ಹಿಂದೆ ಮುಂದಿನವರೆಲ್ಲ ಸದಾ ಸೇವ್ಯಾ ಸದಾ ಸೇವ್ಯಾ ಸದಾ ಸೇವ್ಯಾ ವಿಶೇಷತಃ ಏತತ್ ಶಿವಪುರಾಣಸ್ಯ ಕಥಾ ಪರಮಪಾವನೀ ಯದಚ್ಯುಪುರಾಣಸ್ಯ ಕಥಾ ಶ್ರವಣಮಾತ್ರತಃ ಕಿಂ ಬ್ರವೀಮಿ ಫಲಂ ತಸ್ಯ ಶಿವಶ್ಚಿತ್ತಂ ಸಮಾಶ್ರಯೇತ್ ಈ ಶಿವಪುರಾಣದಲ್ಲಿ ಹೇಳಿರುವ ಕಥೆಗಳು ಉಪಾಖ್ಯಾನಗಳು ಇತಿಹಾಸಗಳು ಇವೆಲ್ಲವೂ ಪರಮ ಪವಿತ್ರವಾದವುಗಳು ಆದ್ದರಿಂದ ಇವರು ಶ್ರವಣ ರೂಪವಾದ ಸೇವೆಯನ್ನು ಯಾವಾಗಲೂ ಮಾಡಬೇಕು ಸರ್ವ ಕಾಲಗಳಲ್ಲಿಯೂ ಮಾಡುತ್ತಿರಬೇಕು ಈ ಶಿವಪುರಾಣವನ್ನು ಶ್ರವಣ ಮಾಡುವವನ ಪುಣ್ಯವನ್ನು ಏನೆಂದು ಹೇಳದೆ ಸಾಕ್ಷಾತ್ ಶಿವನೇ ಅವನ ಮನಸ್ಸಿನಲ್ಲಿ ಯಾವಾಗಲೂ ನೆಲೆಸಿರುವನು ಸಹಸ್ರೋ ಸಪ್ತ ಸಂಹಿತ ಭಕ್ತಿ ತ್ರಿಕಸು ಸಂಪೂರ್ಣ ಶೃಣುಯಾತ್ತಂಬರಾದರಾತ್ ಈ ಪುರಾಣದಲ್ಲಿ ಏಳು ಸಂಹಿತೆಗಳಿರುವು ಒಟ್ಟು ಗ್ರಂಥವು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಒಳಗೊಂಡಿರುವುದು ಇದನ್ನು ಭಕ್ತಿಜ್ಞಾನ ವೈರಾಗ್ಯಗಳಿಂದ ಕೂಡಿ ಸಾವಧಾನವಾದ ಮನಸ್ಸಿನಿಂದ ಶ್ರವಣ ಮಾಡಬೇಕು ವಿದ್ಯೇಶ್ವರ ಆದ್ಯ ದ್ವಿತೀಯ ರುದ್ರ ಸಂಹಿತ ತೃತೀಯ ಶತರುದ್ರಾಖ್ಯಾ ಕೋಟಿ ರುದ್ರ ಚತುರ್ಥಿಕಾ ಪಂಚಮ್ಯುಮಾ ಸಂಹಿತೋಕ್ತ ಷಷ್ಠೀ ಕೈಲಾಸ ಸಂಹಿತ ಸಪ್ತಮಿ ವಾಯವೀಯಾಖ್ಯಾ ಸಪ್ತೈವಂ ಸಂಹಿತ ಇಹ ಈ ಪುರಾಣದಲ್ಲಿ ಇರುವ ಸಂಹಿತೆಗಳಲ್ಲಿ ವಿದ್ಯೇಶ್ವರ ಸಂಹಿತೆ ಎಂಬುದು ಮೊದಲನೆಯದು ಎರಡನೆಯದು ರುದ್ರ ಸಂಹಿತ ಮೂರನೇದು ಶತರುದ್ರ ಸಂಹಿತ ನಾಲ್ಕನೇದು ಕೋಟಿ ರುದ್ರ ಸಂಹಿತ ಐದನೇದು ಉಮಾ ಸಂಹಿತ ಆರನೇದು ಕೈಲಾಸ ಸಂಹಿತ ಏಳನೇದು ವಾಯವೀಯ ಸಂಹಿತ ಹೀಗೆ ಏಳು ಸಂಹಿತೆಗಳಿರುವ ಸಸಪ್ತ ಸಂಹಿತಂ ದಿವ್ಯಂ ಪುರಾಣಂ ಶಿವಸಂಜ್ಞಕಂ ವರೀವರ್ತಿ ಬ್ರಹ್ಮತುಲ್ಯಂ ಸರ್ವೋಪರಿಗತಿ ಪ್ರದಂ ಶಿವಪುರಾಣಂ ಹಿ ಸಪ್ತಸಂಹಿತಮಾದರಾತ್ ಪರಿಪೂರ್ಣಂ ಪಠೇದ್ಯಸ್ತು ಸಜೀವನ್ಮುಕ್ತ ಉಚ್ಯತೆ ಈ ಏಳು ಸಂಹಿತೆಗಳಿಂದ ಕೂಡಿರುವ ಈ ಶಿವಪುರಾಣವು ಪರಬ್ರಹ್ಮ ಸ್ವರೂಪವಾಗಿರುವಂಥದ್ದು ಉತ್ತಮವಾದ ಗತಿಯನ್ನು ಕೊಡುವಂಥದ್ದು ಆದ್ದರಿಂದ ಈ ಏಳು ಸಂಹಿತೆಗಳಿಂದ ಕೂಡಿರುವ ಈ ಪುರಾಣವನ್ನು ಸಂಪೂರ್ಣವಾಗಿ ಯಾವ ಮನುಜನು ಭಕ್ತಿಯಿಂದ ಪಠನ ಮಾಡುವನೋ ಅವನು ಜೀವನ್ಮುಕ್ತನೆಂದು ಹೇಳಲ್ಪಡುವನು ಪುಮಾನಜ್ಞಾನತಃ ತಾವತ್ ಭ್ರಮತೆ ಅಸ್ಮಿನ್ ಭವೇ ಮುನೇ ಯಾವತ್ ಕರ್ಣಗತಂ ನಾಸ್ತಿ ಪುರಾಣಂ ಶೈವಮುತ್ತಮಂ ಉತ್ತಮವಾದ ಈ ಶೈವ ಪುರಾಣವು ಮನುಷ್ಯನ ಕಿವಿಗೆ ಬೀಳದಿರುವವರಿಗೆ ಅಜ್ಞಾನದಿಂದ ಈ ಸಂಸಾರದಲ್ಲಿ ತೊಳೆದಾಡುತ್ತಿರ್ತಾನೆ ಇದರ ಶ್ರವಣವಾದ ಕೂಡಲೇ ಅವನಿಗೆ ಜ್ಞಾನೋದಯವಾಗುವುದು ಕಿಂ ಶ್ರುತೈರ್ಬಹುಭಿಶಾಸ್ತ್ರೈ ಪುರಾಣೈಶ್ಚ ಭ್ರಮಾವಹೈ ಶೈವಂ ಪುರಾಣಮೇಕಂ ಹಿ ಮುಕ್ತಿದಾನೇನ ಗರ್ಜತಿ ಈ ಲೋಕದಲ್ಲಿ ಅನೇಕ ಶಾಸ್ತ್ರಗಳು ಭ್ರಮೆಯನ್ನುಂಟು ಮಾಡುವ ಇತರ ಪುರಾಣಗಳು ಬೇಕಾದಷ್ಟಿರು ಅವುಗಳನ್ನು ಓದುವುದರಿಂದ ಆಗುವ ಪ್ರಯೋಜನವೇನು ಈ ಶಿವ ಶಿವಪುರಾಣವಾದರೂ ಇದನ್ನು ಶ್ರವಣ ಮಾಡುವವರಿಗೆ ಮುಕ್ತಿಯನ್ನೇ ಕೊಡುವೆನೆಂದು ಘೋಷಿಸುತ್ತಿರುವುದು ಏತತ್ ಶಿವಪುರಾಣಸ್ಯ ಕಥಾಭವತಿ ಗೃಹೇ ತೀರ್ಥಭೂತಂ ಹಿ ತದ್ಗೇಹಂ ವಸತಾಂ ಪಾಪನಾಶನಂ ಈ ಶಿವಪುರಾಣದ ಕಥಾನುವಾದವು ಯಾವ ಮನೆಯಲ್ಲಿ ನಡೆಯುತ್ತಿರುವುದೋ ಆ ಮನೆಯು ಪರಮ ಪವಿತ್ರವಾದ ತೀರ್ಥ ಸ್ವರೂಪವೇ ಹೊರತು ಬೇರೆಯಲ್ಲ ಅಲ್ಲಿ ವಾಸ ಮಾಡುವವರ ಪಾಪಗಳೆಲ್ಲವೂ ನಾಶವಾಗುವುದು ಅಶ್ವಮೇಧ ವಾಜಪೇಯ ಶತಾನಿ ಚ ಕಲಾಂ ಶಿವಪುರಾಣಸ್ಯ ನಾರ್ಹಂತಿ ಖಲು ಷೋಡಶೀಂ ಸಾವಿರ ಅಶ್ವಮೇಧಗಳು ನೂರು ವಾಜಪೇಯ ಯಾಗಗಳು ಇವನ್ನು ಮಾಡಿದರೆ ಬರುವ ಫಲವು ಶಿವಪುರಾಣ ಶ್ರವಣದಿಂದ ಉಂಟಾಗುವ ಫಲದ ಹದಿನಾರರಲ್ಲೊಂದು ಭಾಗಕ್ಕೂ ಸಾಟಿಯಾಗಲಾರದು ತಾವತ್ ಸ ಪ್ರೋಚ್ಯತೆ ಪಾಪಿ ಪಾಪಕೃನ್ಮುನಿ ಸತ್ತಮ ಯಾವತ್ ಶಿವಪುರಾಣಂ ಹಿ ನ ಶೃಣೋತಿ ಸುಭಕ್ತಿತಃ ಶಿವಪುರಾಣವನ್ನು ಭಕ್ತಿಯಿಂದ ಎಲ್ಲಿಯವರೆಗೆ ಕೇಳಿರುವುದಿಲ್ಲವೋ ಅಲ್ಲಿಯವರೆಗೆ ಮನುಷ್ಯನು ಪಾಪಿಷ್ಠನೆಂದೇ ಪರಿಗಣಿಸಲ್ಪಡುವನು ಗಂಗಾದ್ಯಾ ಪುಣ್ಯನದ್ಯಶ್ಚ ಸಪ್ತಪುರ್ಯೋಗಯ ಗಯಾ ತಥಾ ಯದಚ್ಚಿವಪುರಾಣಸ್ಯ ಸಮತಾಂ ಯಾಂತಿ ನ ಕ್ವಚಿತ್ ಗಂಗಾದಿ ಪುಣ್ಯನದಿಗಳು ಅಯೋಧ್ಯ ಮಥುರಾ ಮೊದಲಾದ ಏಳು ಪವಿತ್ರವಾದ ಪುರಿಗಳು ಪಟ್ಟಣಗಳು ಪುಣ್ಯಕ್ಷೇತ್ರಗಳು ಸಹ ಈ ಶಿವಪುರಾಣದ ಮಹಿಮೆಗೆ ಎಂದಿಗೂ ಸಾಕ್ಷಿಯಾಗಲಾರವು ನಿತ್ಯಂ ಶಿವಪುರಾಣಸ್ಯ ಶ್ಲೋಕಂ ಶ್ಲೋಕಾರ್ಥಮೇವ ಚ ಸ್ವಮುಖೇನ ಪಠೇದ್ಭಕ್ತ್ಯ ಯದಿಚ್ಛೇತ್ ಪರಮಾಂಗತಿಂ ಉತ್ತಮ ಗತಿಯನ್ನು ಅಪೇಕ್ಷಿಸುವ ವ್ಯಕ್ತಿಯು ಪ್ರತಿನಿತ್ಯವೂ ಈ ಶಿವಪುರಾಣದ ಒಂದು ಶ್ಲೋಕವನ್ನಾಗಲಿ ಅಥವಾ ಅರ್ಧ ಶ್ಲೋಕವನ್ನಾಗಲಿ ಭಕ್ತಿಯಿಂದ ಪಠಿಸಬೇಕು ಏತತ್ ಶಿವಪುರಾಣಂ ಯೋ ವಾಚಯೇದ ಅರ್ಥಯೋ ಅರ್ಥತೋ ಅನಿಶಂ ಪಠೇದ್ವಾ ಪ್ರೀತಿತೋ ನಿತ್ಯಂ ಸ ನ ಸಂಶಯ ಈ ಶಿವಪುರಾಣವನ್ನು ಯಾವನು ಪ್ರತಿನಿತ್ಯವೂ ಭಕ್ತಿಯಿಂದ ಪಠಿಸುತ್ತಾನೋ ಅಥವಾ ಅರ್ಥಾನುವಾದ ಮಾಡುವನು ಅವನು ಪುಣ್ಯಾತ್ಮನೆಂಬುದರಲ್ಲಿ ಸಂಶಯವಿಲ್ಲ ಅಂತಕಾಲೇ ಯಶ್ಚೈನಂ ಶೃಣುಯಾತ್ ಭಕ್ತಿತತ್ಸುಧೀಃ ಭಕ್ತಿತಃ ಸುಧೀ ಸುಪ್ರಸನ್ನೋ ಮಹೇಶಾನಸ್ತಸ್ಮೈ ಯಚ್ಚತಿ ಸ್ವಂ ಪದಂ ಮರಣವು ಸನ್ನಿಹಿತವಾಗಿರುವ ಕಾಲದಲ್ಲಿ ಯಾವ ಮನುಜನು ಇದನ್ನು ಭಕ್ತಿಯಿಂದ ಶ್ರವಣ ಮಾಡುವನು ಅವನಿಗೆ ಮಹೇಶವನ್ನು ಪ್ರಸನ್ನನಾಗಿ ತನ್ನ ಪರಮಪದವಾದ ಶಿವಲೋಕವನ್ನು ಅನುಗ್ರಹಿಸುವನು ಏತಚ್ಚಿವಪುರಾಣಂ ಯಹ ಪೂಜೆಯನ್ ನಿತ್ಯಮಾದರಾತ್ ಸ ಭುಕ್ತ ಇಹ ಅಖಿಲಾನ್ ಕಾಮಾನ್ ಅಂತೆ ಶಿವಪದಂ ಲಭೇತ್ ಈ ಶಿವಪುರಾಣವನ್ನು ಯಾವ ಮನುಷ್ಯನು ನಿತ್ಯವೂ ಭಕ್ತಿಯಿಂದ ಭಜಿಸುವನು ಪೂಜಿಸುವನು ಅವನು ಈ ಲೋಕದಲ್ಲಿ ಸಕಲ ಇಷ್ಟಾರ್ಥಗಳನ್ನು ಪಡೆದು ಸಮಸ್ತ ಸುಖವನ್ನು ಅನುಭವಿಸುವನಿಗೆ ಶಿವ ಸಾಹಿತ್ಯವನ್ನೇ ಹೊಂದುವನು ಏತಚ್ಚಿವಪುರಾಣಸ್ಯ ಕುರುವನ್ ನಿತ್ಯಮತಂದ್ರಿತ ಷಟ್ ಪಟ್ಟವಸ್ತ್ರಾದಿನ ಸಮ್ಯಕ್ ಸತ್ಕಾರಂ ಸ ಸುಖೀ ಸದಾ ಈ ಶಿವಪುರಾಣ ಗ್ರಂಥವನ್ನು ನಿತ್ಯವೂ ಯಾವ ಪಠ್ಯವಸ್ತ್ರ ಮೊದಲಾದವುಗಳಿಂದ ಸತ್ಕರಿಸಿ ಪೂಜಿಸುವನು ಅವನು ಯಾವಾಗಲೂ ಸುಖವಾಗಿರುವನು ಶೈವಂ ಪುರಾಣಮಮಲಂ ಶೈವ ಸರ್ವಸ್ವಮಾದರಾತ್ ಸೇವನೀಯಂ ಪ್ರಯತ್ನೇನ ಸುನಾ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸುಖವಾಗಿರಬೇಕೆಂದು ಬಯಸುವವನು ಶಿವತತ್ವಗಳಿಂದ ಪರಿಪೂರ್ಣವಾದ ಶಿವಪುರಾಣವೆಂಬ ಈ ಪವಿತ್ರ ಗ್ರಂಥವನ್ನು ಪ್ರಯತ್ನಪೂರ್ವಕವಾಗಿ ಶ್ರವಣ ಮನನಾದಿಗಳಿಂದ ಸೇವಿಸಬೇಕು ಚತುರ್ವರ್ಗಪ್ರದಂ ಶೈವಂ ಶೈವಂ ಪುರಾಣಮಮಲಂ ಪರಂ ಶ್ರೋತವ್ಯಂ ಸರ್ವದಾ ಪ್ರೀತ್ಯ ಪಠಿತವ್ಯಂ ವಿಶೇಷತಃ ಈ ಶೈವ ಪುರಾಣವು ಬಹುಶ್ರೇಷ್ಠವಾದುದು ಶ್ರವಣ ಮಾಡುವವರಿಗೆ ಧರ್ಮಾದಿ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡುವಂಥದ್ದು ಧರ್ಮ ಅರ್ಥ ಕಾಮ ಮೋಕ್ಷಗಳೆನ್ನುವಂಥದ್ದು ಚತುರ್ವಿಧ ಚತುರ್ವರ್ಗ ಅಂತೇಳಿ ಚತುರ್ವಿಧ ಪುರುಷಾರ್ಥ ಇಂತಹ ಉತ್ತಮವಾದ ಪುರಾಣವನ್ನು ಬಹುಭಕ್ತಿಯನ್ನು ಕೇಳಬೇಕು ಸ್ವಯಂ ಪಠನ ಮಾಡಿದರೆ ಇನ್ನೂ ವಿಶೇಷವಾದ ಫಲ ಉಂಟು ಶಾಸ್ತ್ರೇಶು ಪರಂ ಶ್ರೇಯಸ್ಕರಂ ಮಹತ್ ಶೈವಂ ಪುರಾಣಂ ವಿಜ್ಞೇಯಂ ಸರ್ವತಾ ಹಿ ಮುಮುಕ್ಷುಭಿ ವೇದ ಶಾಸ್ತ್ರ ಮೊದಲಾದ ಉತ್ತಮ ಗ್ರಂಥಗಳಲ್ಲೆಲ್ಲ ಈ ಪುರಾಣವೇ ಬಹುಶ್ರೇಷ್ಠವಾದ್ದು ಮೋಕ್ಷವನ್ನು ಬಯಸುವವರು ಈ ಪುರಾಣವನ್ನು ಅವಶ್ಯಕವಾಗಿ ಅಧ್ಯಯನ ಮಾಡಬೇಕು ಶೈವಂ ಆತ್ಮವಿಧಾಂ ವರಿಷ್ಠಂ ಶೈವಂ ಸದಾ ಪರಮವಸ್ತು ಸತಾಂ ಸಮರ್ಥ್ಯಂ ತಾಪತ್ರಯಾಭಿಶಮನಂ ಸುಖದಂ ಸದೈವ ಪ್ರಾಣಪ್ರಿಯಂ ವಿಧಿ ಹರೀಶ ಮುಖಾಮರಾಣಾಂ ಆತ್ಮತತ್ವ ಬೋಧಕಗಳೆಲ್ಲ ಬೋಧಕಗಳಾದ ಪುರಾಣಗಳೆಲ್ಲ ಈ ಅವುಗಳಲ್ಲೆಲ್ಲ ಈ ಶಿವಪುರಾಣವು ಬಹುಶ್ರೇಷ್ಠವೆಂದು ಪ್ರಸಿದ್ಧಿ ಪಡೆದಿರುವುದು ಪರಾಪರ ವಸ್ತುವಿನಂತೆ ಇದನ್ನು ಸಜ್ಜನರು ಅರ್ಚಿಸಿ ಸೇವಿಸುವರು ಶ್ರವಣ ಮಾಡುವವರ ಸಂಸಾರ ತಾಪತ್ರಯಗಳನ್ನು ಎಂದರೆ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಮೂರು ವಿಧವಾದ ತಾಪತ್ರಯಗಳು ಅಥವಾ ಕ್ಲೇಶಗಳನ್ನು ಪರಿಹರಿಸಿ ಯಾವಾಗಲೂ ಸುಖವನ್ನುಂಟು ಮಾಡುವುದು ಬ್ರಹ್ಮ ವಿಷ್ಣು ಮಹೇಶ್ವರರೇ ಮೊದಲಾದ ದೇವತೆಗಳಿಗೆ ಎಲ್ಲ ಪ್ರಾಣಕ್ಕಿಂತಲೂ ಪ್ರಿಯವಾದುದು ಇದು ವಂದೇ ಶಿವಪುರಾಣಂ ಹಿ ಸರ್ವದಾಹಂ ಪ್ರಸನ್ನಧೀ ಶಿವಃ ಪ್ರಸನ್ನತಾಂ ದ್ಯಾತ್ ಸ್ವಪದಯೋರತಿಂ ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಶಿವಪುರಾಣ ಮಹಾತ್ಮ್ಯಂ ತನ್ಮಹಿಮ ವರ್ಣನ ಪ್ರಥಮೋಧ್ಯಾಯ ಇಂತಹ ಈ ಶಿವಪುರಾಣವನ್ನು ಸಂತೋಷಚಿತ್ತನಾಗಿ ಯಾವಾಗಲೂ ನಮಸ್ಕರಿಸುವೆನು ಇದರಿಂದ ಪರಶಿವನು ಪ್ರಸನ್ನನಾಗಿ ನನಗೆ ಅವನ ಪಾದ ಕಮಲಗಳಲ್ಲಿ ಭಕ್ತಿಯನ್ನು ಅನುಗ್ರಹಿಸಲಿ ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದಲ್ಲಿ ಶಿವಪುರಾಣ ಮಹಾತ್ಮ ವರ್ಣನೆ ಎಂಬ ಮೊದಲನೇ ಅಧ್ಯಾಯವು ಮುಗಿದಿತು ಓಂ ನಮಃ ಶಿವಾಜ ಹರಿ ಓಂ ಸ್ವಸ್ತಿ